शारदा शारदां भोजवदनावदनाम्बुजे सर्वदा सर्वदास्माकं सन्निधिं सन्निधिं क्रियात् ಶಿವಮಹಿಮ್ನ ಸ್ತೋತ್ರದ ಬಗ್ಗೆ ಈ ವಾರ ಇಡೀ ಈ ಪ್ರವಚನ ಸರಣಿ ನಡೆಯುತ್ತೆ ಶಿವಮಹಿಮ್ನ ಸ್ತೋತ್ರಂ ಅಂತನ್ನೋದು ಐತಿಹ್ಯ ನಮಗೆ ಸಿಗೋದೇನು ಅಂತಂದರೆ ಸ್ತೋತ್ರದಲ್ಲೇ ಇರುವಂಥ ಐತಿಹ್ಯ ಒಬ್ಬ ಗಂಧರ್ವ ರಾಜ ಪುಷ್ಪದಂತ ಅಂತ ಆತ ಶಿವ ನೈರ್ಮಾಲ್ಯವನ್ನು ತುಳಿದಂತಹ ಕಾರಣವಾಗಿ ಆತನಿಗೆ ಏನಾಗುತ್ತೆ ತನ್ನ ಗಂಧರ್ವ ಪದವಿಯ ಚ್ಯುತಿ ಆಗುತ್ತೆ ಅವನಿಗೆ ಅದನ್ನು ಮತ್ತೆ ಆ ಗಂಧರ್ವ ಪದವಿಯನ್ನು ಪಡೆಯಲಿಕ್ಕೆ ಆತ ಶಿವನನ್ನು ಸ್ತುತಿಸಿ ಆ ಸ್ತೋತ್ರದಿಂದ ಬಂದಂತಹ ಪುಣ್ಯದ ಕಾರಣವಾಗಿ ತನ್ನ ಗಂಧರ್ವ ಪದವಿಯನ್ನು ಮತ್ತೆ ಪಡೆದ ಅಂತ ಹೇಳಿ ಐತಿಹ್ಯ ಇದು ಸ್ತೋತ್ರದಲ್ಲೇ ಬರುವಂಥದ್ದು ಶಿವ ಮಹಿಮ್ನ ಸ್ತೋತ್ರ ಶಿವನ ಮಹಿಮೆಯನ್ನು ಕೊಂಡಾಡುವಂತಹ ಸ್ತೋತ್ರ ಇಲ್ಲಿ ಈ ಒಂದು ಸ್ತೋತ್ರದ ಮೇಲೆ ಇಲ್ಲಿವರೆಗೂ ಮಹಾಮಹಿಮರು ಸಾಕಷ್ಟು ಜನ ಇದರ ಮೇಲೆ ಟೀಕೆಗಳನ್ನು ಬರೆದಿದ್ದಾರೆ ಇಲ್ಲಿವರೆಗೂ ಈ ಮಹಿಮ್ನ ಸ್ತೋತ್ರದ ಮೇಲೆ ಲಭ್ಯವಾದಂತಹ ಟೀಕೆಗಳು ಇಪ್ಪತ್ತು ಟೀಕೆಗಳಿವೆ ಅಂತ ಅದರಲ್ಲಿ ಮುಖ್ಯವಾಗಿ ನಮಗೆ ಸಿಗುವಂಥದ್ದು ಶ್ರೀ ಮಧುಸೂದನ ಸರಸ್ವತಿಗಳ ಟೀಕೆ ಮತ್ತೆ ಪಂಡಿತರಾಜ ಜಗನ್ನಾಥರ ಟೀಕೆ ಈ ಮಧುಸೂದನ ಸರಸ್ವತಿ ಸ್ವಾಮಿಗಳು ತಮಗೆಲ್ಲ ಗೊತ್ತಿರುವ ಹಾಗೆ ಅದ್ವೈತ ಪರಂಪರೆಯಲ್ಲಿ ಮಹಾ ಪ್ರಕಾಂಡ ಪಾಂಡಿತ್ಯ ಯತಿಗಳು ಅವರು ಬರೆದಂಥ ಅದ್ವೈತ ಸಿದ್ಧಿ ಅದು ಅದ್ವೈತದ ಮೇರು ಗ್ರಂಥಗಳಲ್ಲಿ ಒಂದು ಅಂಥ ಮಹಾಮಹಿಮರು ಈ ಶಿವಮಹಿಮನ ಸ್ತೋತ್ರಕ್ಕೆ ಶಿವ ಪರ ಮತ್ತು ವಿಷ್ಣು ಪರವಾದಂತಹ ಟೀಕೆಯನ್ನು ಬರೆದಿದ್ದಾರೆ ಇದು ತುಂಬ ವಿಶೇಷ ಏನಕ್ಕಂದರೆ ಶಿವನ ಕುರಿತಾದಂತಹ ಸ್ತೋತ್ರವನ್ನು ಹೇಗೆ ನಾವು ವಿಷ್ಣು ಪರವಾಗಿ ನೋಡಬಹುದು ಹೇಳಿ ಅವರು ಈ ಟೀಕೆಯನ್ನು ಬರೆದಿರುವಂಥದ್ದು ಇದೇ ತರಹ ಗೋವಿಂದದ ಮೇಲೆ ಒಂದು ಟೀಕೆ ಬರೆದಿದ್ದಾರಂತೆ ಆ ಗೀತ ಗೋವಿಂದವನ್ನು ಹೇಗೆ ಶಿವಪರವಾಗಿ ನೋಡಬಹುದು ಅಂತ ಹೇಳಿಕೊಂಡು ಆ ಗೀತ ಗೋವಿಂದದ ಟೀಕೆ ಬರೆದಿದ್ದಾರಂತೆ ಇದವರ ವೈಶಿಷ್ಟ್ಯ ನೀವು ಮುಂದೆ ಈ ಈ ವಾರ ಎಲ್ಲ ನೀವು ನೋಡ್ತೀರಿ ಹೇಗೆ ವಿಶೇಷವಾದಂತಹ ಪದಚ್ಛೇದಗಳು ಮತ್ತು ವಿಶೇಷವಾದಂತಹ ಶಬ್ದ ವ್ಯುತ್ಪತ್ತಿಗಳನ್ನು ತೋರಿಸಿ ಹೇಗೆ ಒಂದು ಶಿವಪರವಾದಂತಹ ಸ್ತೋತ್ರವನ್ನು ವಿಷ್ಣು ಪರವಾಗಿ ನೋಡಬಹುದು ಅಂತ ಹೇಳಿಕೊಂಡು ಅವರು ಮಾಡಿ ತೋರಿಸಿದ್ದಾರೆ ಅದಕ್ಕೆ ಮುಂಚೆ ಒಂದು ಸ್ತೋತ್ರ ಸ್ತೋತ್ರ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದು ಮುಖ್ಯ ಭಗವಂತನಿಗೆ ಅವನ ಬೇರೆ ಬೇರೆ ಅವತಾರಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಹಲವಾರು ಸ್ತೋತ್ರಗಳು ಲಭ್ಯವಾಗಿವೆ ಸ್ತೋತ್ರ ಅಂದ್ರೆ ಏನು ಸ್ತೋತ್ರ ಅಂದ್ರೆ ಸ್ತುತಿ ಅವನ ಗುಣಗಳನ್ನು ನೋಡುವಂಥದ್ದು ಗುಣಗಳನ್ನು ಹಾಡುವಂಥದ್ದು ಒಂದು ಸ್ತುತಿಯಲ್ಲಿರುವಂಥದ್ದು ಏನಕ್ಕೆ ಬೇಕದು ಭಗವಂತನ ಗುಣಗಳನ್ನು ಅಷ್ಟೆಲ್ಲ ಏನಕ್ಕೆ ನಾವು ಹಾಡು ಹೊಗಳಬೇಕು ಅಂತಂದರೆ ನಿಜವಾಗಲೂ ಭಗವಂತ ನಿರ್ಗುಣ ನಿರಾಕಾರ ಅವನಲ್ಲಿ ಕೈಯಾಗಲಿ ಕಾಲಾಗಲಿ ತಲೆಯಾಗಲಿ ಹೇಳಲಿಕ್ಕೆ ಸಿಗೋದಿಲ್ಲ ಅವನ ಶುದ್ಧ ಸ್ವರೂಪದಲ್ಲಿ ಆದರೆ ಆ ನಿರ್ಗುಣ ನಿರಾಕಾರ ಅದನ್ನು ತಲುಪುವಂಥದ್ದು ಸಾಮಾನ್ಯ ಮನುಷ್ಯರಿಗೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಭಗವಂತ ಲೀಲಾಕಲ್ಪಿತ ವಿಗ್ರಹಗಳನ್ನು ತಾನೇ ನಮಗೆ ಕರುಣಿಸಿದ್ದಾನೆ ಒಂದು ಶಿವನ ರೂಪದಲ್ಲಾಗ್ಬೋದು ವಿಷ್ಣುವಿನ ರೂಪದಲ್ಲಾಗ್ಬೋದು ದೇವಿಯ ರೂಪದಲ್ಲಾಗ್ಬೋದು ಇದರಿಂದ ಏನಾಗುತ್ತೆ ಒಬ್ಬ ಸಾಧಕನಿಗೆ ಆ ರೂಪ ಆ ರೂಪದಲ್ಲಿರುವಂತಹ ಗುಣಗಳು ಇವನ್ನೆಲ್ಲ ಅನುಸರಿಸಿ ಭಗವನ್ಮಯವಾಗಿ ತನ್ನ ಮನಸ್ಸನ್ನು ಮಾಡಿಕೊಳ್ಳಿಕ್ಕೆ ಇದು ಸಹಾಯ ಆಗುತ್ತೆ ಸ್ತುತಿ ಯಾವಾಗಲೂ ನಾವು ಧ್ಯಾನ ಮಾಡಬೇಕು ಧ್ಯಾನ ಮಾಡಬೇಕು ಭಗವಂತನ ಧ್ಯಾನ ಮಾಡಬೇಕು ಅಂತಂದು ಅಂತ ನಾವೇನು ಹೇಳ್ತೀವೋ ಧ್ಯಾನ ಏನು ಅಂತಂದರೆ ಅವನ ಭಗವನ್ಮಯವಾಗಿ ಮನಸ್ಸನ್ನು ಮಾಡುವಂಥದ್ದು ಇದನ್ನು ಭಗವತ್ಪಾದರು ಉಪನಿಷತ್ತಿನ ಭಾಷ್ಯದಲ್ಲಿ ಪ್ರತ್ಯಯ ಸಂತಾನಕರಣಂ ಅಂತ ಹೇಳ್ತಾರೆ ಪ್ರತ್ಯಯ ಅಂತಂದರೆ ಒಂದು ವಸ್ತುವನ್ನು ಗುರುತಿಸುವಂತಹ ಮನಸ್ಸಿನ ವೃತ್ತಿ ಅದನ್ನು ಸಂತಾನ ಮಾಡೋದು ಸಂತಾನ ಅಂತಂದರೆ ವಿಸ್ತಾರ ಮಾಡೋದು ಭಗವಂತನ ಈ ಲೀಲಾ ವಿಗ್ರಹದಲ್ಲಿ ಏನೇನಿದೆ ಅಂತ ಮತ್ತೆ ಮತ್ತೆ ಸ್ಮರಿಸುವಂಥದ್ದು ಶಿವನ ವಿಷಯದಲ್ಲಿ ಇಲ್ಲಿ ಸ್ತೋತ್ರದಲ್ಲಿ ಮುಂದೆ ಬರುತ್ತೆ ಅವನ ಅವನ ರೂಪ ಹೇಗಿತ್ತು ಅವನ ಕೆಲಸ ಯಾವುದು ಯಾವುದು ಅಂತೆಲ್ಲ ಅದನ್ನು ಸ್ಮರಿಸುವಂಥದ್ದು <clears throat> ಇದು ಸ್ತುತಿಯ ಕೆಲಸ ಸ್ತುತಿ ಏನು ಮಾಡುತ್ತೆ ಅನೇಕಾಗ್ರವಾದಂತಹ ನಮ್ಮ ಮನಸ್ಸು ಏಕಾಗ್ರವಲ್ಲದೆ ಇರುವಂತಹ ಮನಸ್ಸು ಅದನ್ನು ತಗೊಂಡು ಹೋಗಿ ಭಗವನ್ಮಯವಾಗಿ ಮಾಡಿ ಭಗವಂತನಲ್ಲಿ ಏಕಾಗ್ರ ಮಾಡಿಬಿಡುತ್ತೆ ತತ್ರ ಪ್ರತ್ಯೇಕತಾನತಾ ಧ್ಯಾನ ಭಗವಂತನೇ ಭಗವನ್ ಮಯವಾದರೆ ಮನಸ್ಸು ಅದು ಏಕತಾನತೆ ಆಗುತ್ತೆ ಭಗವಂತನ ಸ್ವರೂಪದಲ್ಲೇ ಮತ್ತೆ ಮುಳುಗೋಗುತ್ತೆ ಮನೋ ಲಯ ಆಗುತ್ತೆ ಅದರಲ್ಲಿ ಅಂತ ಇದು ಒಂದು ಸ್ತುತಿ ಮಾಡುವಂತಹ ಕೆಲಸ ಸ್ತೋತ್ರ ಮಾಡುವಂತಹ ಕೆಲಸ ಅದರಲ್ಲಿ ಶಿವನ ಸ್ತೋತ್ರ ಇದು ಶಿವ ಮಹಿಮ್ನ ಸ್ತೋತ್ರ ಶಿವನ ಮಹಿಮೆಯನ್ನು ಕೊಂಡಾಡುವಂತಹ ಸ್ತೋತ್ರ ಮುಂದೆ ನೀವೇ ನೋಡ್ತೀರಿ ಏನೇನಿದೆ ಅದರಲ್ಲಿ ಅಂತ ಶಿವ ಮಂಗಲವನ್ನು ಮಾಡುವಂಥವನು ಅಂತಲೂ ಸಾಮಾನ್ಯವಾಗಿ ನಮ್ಗೆ ಗೊತ್ತಿರುವಂಥದ್ದು ಈಗ ಈ ಸ್ತೋತ್ರದಲ್ಲೇ ಮೊದಲನೆಯ ಸ್ತೋತ್ರ ಭಗವಂತನ ಗುಣಾತೀತ ಗುಣಾತೀತತೆ ಗುಣಕ್ಕೆ ಅತೀತವಾದಂಥವನು ಭಗವಂತ ಅವನನ್ನು ಸ್ತುತಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಕೊಂಡು ಮೊದಲನೆಯ ಶ್ಲೋಕ ಆರಂಭ ಆಗುವಂಥದ್ದು महिम्नः पारन्ते परमविदुषो यद्य सदृशी स्तुतिर्ब्रह्मादीनामपि तदवसन्नास्त्वयि गिरः अथा वाच्यः सर्वस्वमतिपरिणामावधिगृणन् ममाप्येष स्तोत्रे हरनिरपवादः परिकरः ಇದು ಮೊದಲನೆಯ ಶ್ಲೋಕ ಶಿಖರಣಿ ವೃತ್ತದಲ್ಲಿ ಪುಷ್ಪತಂತ್ರವು ಸುಮಾರು ಇಡೀ ಸ್ತೋತ್ರವನ್ನು ಬರೆದಿರುವಂಥದ್ದು ಇದನ್ನ ಮಧುಸೂದನ ಸರಸ್ವತಿ ಸ್ವಾಮಿಗಳು ನಮಗೆ ಹೇಗೆ ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಅದರ ಬಗ್ಗೆ ಒಂಚೂರು ಗಮನ ಕೊಡೋಣ ಆ ಸಂಸ್ಕೃತದ ಭಾಗ ಶುರುವಿನಲ್ಲಿ ಕಷ್ಟ ನೀವು ಸಂಸ್ಕೃತವನ್ನು ಅರ್ಥ ಆಗದೆ ಇದ್ರೆ ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ ಅದನ್ನು ಅನುವಾದ ಮಾಡಿ ಕನ್ನಡದಲ್ಲಿ ಹೇಳ್ತೇನೆ विश्वेश्वरं गुरुं नत्वा महिम्नाख्यस्तुतेरयं पूर्वाचार्यकृतव्याख्यासङ्ग्रहः क्रियते मया ಮಧುಸೂದನ್ ಸರಸ್ವತಿಗಳ ಗುರುಗಳು ವಿಶ್ವೇಶ್ವರಾನಂದ ಸರಸ್ವತಿ ಅವರ ಸ್ತುತಿಯನ್ನು ಮೊದಲು ಮಾಡ್ತಾ ಇದ್ದಾರೆ ಮತ್ತೆ ಅವ್ರು ಹೇಳ್ತಾ ಇರೋದು ನಂದು ಯಾವುದೋ ನಾನೇ ಮಾಡಿರುವಂಥ ಸ್ತುತಿ ಅಲ್ಲ ಇದು ನಾನೇ ಮಾಡಿರುವಂಥ ಟೀಕೆ ಅಲ್ಲ ಇದು ವ್ಯಾಖ್ಯೆ ಅಲ್ಲ ಪೂರ್ವಾಚಾರ್ಯರು ಕರುಣಿಸಿ ಯಾವುದನ್ನು ನನಗೆ ಕೊಟ್ಟಿದ್ದಾರೋ ಅದನ್ನು ನಿಮಗೆ ಕೊಡ್ತಾ ಇದ್ದೀನಿ ಪೂರ್ವಾಚಾರ್ಯ ಕೃತ ವ್ಯಾಖ್ಯಾ ಸಂಗ್ರಹ ಕ್ರಿಯತೆ ನಾನು ಅವರು ಮಾಡಿರುವಂತಹ ವ್ಯಾಖ್ಯೆಯ ಸಂಗ್ರಹವನ್ನು ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ ಶುರುವಿನಲ್ಲಿ ಈ ಸ್ತುತಿ ಯಾಕೆ ಬಂತು ಅಂತನ್ನೋದನ್ನು ಟೀಕೆಯಲ್ಲೇ ಇನ್ನಷ್ಟು ವಿಸ್ತಾರ ಮಾಡಿ ಹೇಳಿದ್ದಾರೆ ಏವಂ ಕಿಲ ಉಪಾಖ್ಯಾಯತೆ ಕಶ್ಚಿತ್ ಕಿಲ ಗಂಧರ್ವರಾಜ ಕಸ್ಯಚಿತ್ ರಾಜ್ಞ ಪ್ರತಿದಿನಂ ಪ್ರಮದವನ ಕುಸ್ಮಾನಿ ಹರನ್ನಾಸೀತ್ ಒಬ್ಬ ಗಂಧರ್ವ ರಾಜನ ಪುಷ್ಪವನದಲ್ಲಿ ಬಂದು ಅವನ ಪುಷ್ಪಗಳನ್ನು ಕತ್ಕೊಂಡು ಹೋಗ್ತಾ ಇದ್ದ ತಜ್ಞಾನಾಯ ಶಿವನಿರ್ಮಾಲ್ಯ ಲಂಘನೇನ ಮತ್ಪುಷ್ಪಚೌರ ಚೌರಸ್ಯ ಅಂತರ್ಧಾನಿಕಾ ಸರ್ವಾಪಿ ಶಕ್ತಿ ವಿನಂಶ್ಯತೀತಿ ಅಭಿಪ್ರಾಯೇಣ ರಾಜ್ಞಾಂ ಶಿವನೈರ್ಮಾಲ್ಯಂ ಪಥಿ ಯಾರೋ ಒಬ್ಬ ಕಳ್ಳ ಈ ಪುಷ್ಪವನ್ನು ಕದೀತಾ ಇದ್ದಾನಲ್ಲ ಪುಷ್ಪಗಳನ್ನು ಅವನು ಮತ್ತೆ ನಮ್ಮ ಕಣ್ಣಿಗೆ ಬೀಳ್ತಾ ಇಲ್ಲ ಅವನಿಗೆ ಅಂತರ್ಧಾನ ಶಕ್ತಿ ಇದ್ದಂಗಿದೆ ಮತ್ತೆ ಅವನ ಅಂತರ್ಧಾನ ಶಕ್ತಿಯನ್ನು ಕುಂಠಿತ ಮಾಡೋದು ಹೇಗೆ ಅಂತ ಯೋಚಿಸಿ ಬುದ್ಧಿವಂತ ರಾಜ ಅವನೇನು ಮಾಡಿದ ಸರಿ ಶಿವ ನೈರ್ಮಲ್ಯವನ್ನು ಹರಡ್ಬಿಡೋಣ ಇಲ್ಲಿ ಅಲ್ಲಿ ಶಿವನೈರ್ಮಲ್ಯವನ್ನು ತೋಡಿದ್ರೆ ಈತನಿಗೆ ಅಂತರ್ಧಾನ ಶಕ್ತಿ ಹೊರಟು ಹೋಗುತ್ತೆ ತತ್ ಅಪ್ರತಿಸಂಧಾಯ ಚ ಗಂಧರ್ವರಾಜಸ್ತತ್ರ ಪ್ರವಿಶನ್ನೇವ ಕುಂಠಿತ ಶಕ್ತಿರ್ಬಭೂವ ಈ ಗಂಧರ್ವ ಯಾವಾಗಲೂ ಅಂತರ್ಧಾನನಾಗಿ ಕಳವು ಮಾಡುತ್ತಾ ಇದ್ದಿದ್ದು ಯಾವಾಗ ನೈರ್ಮಲ್ಯವನ್ನು ತುಳಿದನೋ ಅವನ ಶಕ್ತಿ ಕುಂಠಿತವಾಯಿತು ಅಂತರ್ಧಾನ ಆಗಲಿಕ್ಕೆ ಆಗಲಿಲ್ಲ ತತಶ್ಚ ಶಿವನಿರ್ಮಾಲ್ಯೋ ಶಿವ ನಿರ್ಮಾಲ್ಯ ಉಲ್ಲಂಘನೆನೈವ ಮಮ ಏತಾದೃಶಂ ವೈಕ್ಲವ್ಯಂ ಇತಿ ಪ್ರಣಿಧಾನೇನ विदित्वा ಪರಮಕಾರುಣಿಕಂ ಭಗವಂತಂ ಸರ್ವಕಾಮತಂ ತಮೇವ ತುಷ್ಟಾವ ನಾನು ಶಿವನೈರ್ಮಲ್ಯವನ್ನು ತುಳಿದಂತಹ ಕಾರಣದಿಂದ ನನ್ನ ಶಕ್ತಿ ಕುಂಠಿತವಾಯಿತು ಅಂತ ಧ್ಯಾನದಿಂದ ತಿಳಿದು ಪರಮಕಾರುಣಿಕನಾದಂತಹ ಶಿವನನ್ನೇ ಸ್ತುತಸ್ನು ನಾನು ಸ್ತುತಿರ್ನಾಮ ಗುಣಕಥನಂ ತಚ್ಚ ಗುಣಜ್ಞಾನಾಧೀನ ಒಬ್ಬನನ್ನು ಸ್ತುತಿ ಮಾಡಬೇಕು ಅಂತಂದರೆ ಸ್ತುತಿ ಅಂದರೆ ಏನು ಗುಣಕಥನ ಇವರಿದ್ದಾರಲ್ಲ ಇವರು ಜಯನಗರನಲ್ಲಿ ದೊಡ್ಡ ಮನೆ ಇದೆ ಇವರ ಹತ್ರ ಇವರ ಹತ್ರ ಇಷ್ಟು ಕೋಟಿ ಬೆಲೆಗಳು ಅಂತ ಕಾರ್ ಇದೆ ಇದೆಲ್ಲ ಹೇಳಿದ್ರೆ ಅದು ಸ್ತುತಿ ಆಗುತ್ತೆ ಅಂದರೆ ಯಾವ್ಯಾವ ಗುಣಗಳಿದೆಯೋ ಅಥವಾ ಇವರು ಎಷ್ಟು ದಾನಗಳನ್ನು ಮಾಡಿದ್ದಾರೆ ಗೊತ್ತಾ ನಿಮಗೆ ಇವರೆಷ್ಟು ಅಧ್ಯಯನ ಮಾಡಿದ್ದಾರೆ ಗೊತ್ತಾ ಇದು ಇದೆಲ್ಲ ನನ್ನ ಗುಣಕಥನ ಈ ಮನುಷ್ಯ ಸಾಮಾನ್ಯರ ಗುಣಗಳನ್ನು ನಾವು ಪ್ರತ್ಯಕ್ಷವಾಗಿಯೋ ಅನುಮಾನ ಮಾಡಿಯೋ ನಾವು ತಿಳಿತೀವಿ ಭಗವಂತನ ಗುಣಗಳನ್ನು ಹೇಗೆ ತಾನೇ ತಿಳಿಯೋದು ಗುಣಜ್ಞಾನಾಧೀನ ಸ್ತುತಿ ಮಾಡಬೇಕಾದ್ರೆ ಗುಣಗಳನ್ನು ತಿಳ್ಕೊಂಡಿರಬೇಕು ಭಗವಂತನ ಗುಣಗಳನ್ನು ಹೇಗೆ ತಿಳಿಯೋದು ಗುಣಾತೀತನಾದಂತಹ ಭಗವಂತನ ಗುಣಗಳನ್ನು ಹೇಗೆ ತಿಳಿಯೋದು ಅಜ್ಞಾ ಅಜ್ಞಾತಸ್ಯ ತಸ್ಯ ಕಥನ ಅಸಂಭವ ಒಂದೋ ಒಬ್ಬನ ಗುಣ ಹೇಳಬೇಕು ಅಂತಂದರೆ ನಾವು ಅವನನ್ನು ನೋಡಿರಬೇಕು ಭಗವಂತನನ್ನ ಯಾರು ನೋಡಿಲ್ಲ ನಮಗೊತ್ತಿರೋರು ಮಹಾತ್ಮರ ಮಾತುಗಡಿ ಸಾಮಾನ್ಯರು ಮತ್ತೆ ಅಂತಹ ಭಗವಂತನನ್ನು ಸ್ತುತಿಸೋದು ಹೇಗೆ ಅವನಿಗೆ ಏನೇನು ಗುಣಗಳಿರಬಹುದು ನಾನೇನಾದರೂ ಮನುಷ್ಯರ ವಿಷಯದಲ್ಲೇ ಆಗುತ್ತೆ ಅವರು ಪಿ ಎಚ್ ಡಿ ಮಾಡಿದ್ದಾರೆ ನಾನು ಇಲ್ಲ ಅವರೇನೋ ಎಮ್ ಎಸ್ ಸಿ ಮಾಡ್ದಂಗಿದೆ ಅಂತೇನಾದರೂ ನಾನು ಹೇಳಿಬಿಟ್ರೆ ಅವ್ರಿಗೆ ಕೋಪ ಬರುತ್ತೆ ಏನ್ರಿ ನಾನು ಪಿ ಎಚ್ ಡಿ ಮಾಡೋದು ಗೊತ್ತಿಲ್ವಾ ನಿಮಗೆ ಮತ್ತೆ ಭಗವಂತನ ವಿಷಯದಲ್ಲಿ ಸರ್ವಶಕ್ತ ಅವನು ಅವನ ಬಗ್ಗೆ ಮಾತಾಡುವಾಗ ನಾವು ಎಷ್ಟು ಗಮನ ವಹಿಸಬೇಕು ತಥಾಚ ಭಗವತೋ ಗುಣಾನಾಂ ಅನಂತತ್ವೇನ ಜ್ಞಾತು अशक्यत्वात् ಕಥಂ ತತ್ ರೂಪ ಸ್ತುತಿ ಅನುರೂಪ ಭವೇತ್ ಇನ್ನೊಂದು ಥರ ನೋಡಿ ಅನಂತ ಗುಣಗಳು ಭಗವಂತನಲ್ಲಿ ಇಂತಹ ಗುಣ ಇಲ್ಲ ಅಂತಿಲ್ಲ ಮತ್ತು ಅನಂತ ಗುಣಗಳಿರುವಾಗ ಅವನನ್ನು ಆ ಅನಂತತೆಯನ್ನು ನಮ್ಮ ಸೀಮಿತ ಮನಸ್ಸಿನಲ್ಲಿ ಹಿಡಿಯೋದಾದರೂ ಹೇಗೆ ಅಂತನ್ನೋದು ಇನ್ನೊಂದು ಪ್ರಶ್ನೆ ಆ ಕಾರಣದಿಂದ ನೀವು ಸ್ತುತಿಸಲು ಆರಂಭ ಮಾಡಿರುವಂಥದ್ದು ನಿರರ್ಥಕ ಪ್ರಯೋಜನವೇ ಇಲ್ಲ ಸ್ತುತಿ ಮಾಡಿ ಬಿಟ್ಟುಬಿಡಿ ಅಂತ ಯಾರಾದರೂ ಹೇಳಿದ್ರೆ ಅದಕ್ಕೆ ಸಮಾಧಾನವನ್ನು ಹೇಳಬೇಕು ಕವಿ ಗುಣಾನಾಂ ಅನಂತತ್ವೇನ ಜ್ಞಾತುಂ ಅಶಕ್ಯತ್ವಾತ್ ಕಥಂ ತತ್ ಕಥನ ರೂಪ ಸ್ತುತಿ ಅನುರೂಪ ಭವೇತ್ ಅನಂತ ಗುಣಗಳಿದ್ರೆ ಒಂದೊಂದು ಗುಣಕ್ಕೆ ಒಂದೊಂದು ಶ್ಲೋಕ ಅಂತ ತಗೊಂಡ್ರೆ ಅನಂತ ಶ್ಲೋಕಗಳಾಗಬೇಕು ಅನಂತ ಶ್ಲೋಕಗಳನ್ನು ಒಂದು ಜೀವನದಲ್ಲಿ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂತನ್ನೋದು ಇನ್ನೊಂದು ಪ್ರಶ್ನೆ ಮಾಡದೆ ಹೋದ್ರೆ ಅನನುರೂಪ ಆಗುತ್ತೆ ಸ್ತುತಿ ಪ್ರತಿಯೊಂದು ಗುಣ ಹಾಡಬೇಕು ಏನಾದರೂ ನಾವು ನಿಶ್ಚಯ ಮಾಡಿಕೊಂಡ್ರೆ ಸಾಧ್ಯವೇ ಇಲ್ಲ ಮಾಡಲಿಕ್ಕಾಗಲಿಲ್ಲ ಅಂತಂದ್ರೆ ಅನನುರೂಪ ಸ್ತುತಿ ಅವನ ಮಹಿಮೆಯನ್ನು ಚಿಕ್ಕದಾಗಿ ಹೇಳ್ದಂಗಾಯ್ತು ಮಹಿಮೆಯನ್ನು ಕುಂದಿಸ್ದಂಗಾಯ್ತು ಮಹಿಮೆಯನ್ನು ಕುಂದಿಸಿದ್ರೆ ಅವನಿಗೆ ಅವಮಾನ ಮಾಡ್ದಂಗಾಯಿತು ಅಂತೆಲ್ಲ ಪ್ರಶ್ನೆಗಳು ಅನನುರೂಪಕಥನಂ ಚ ಉಪಹಾಸಾಯೈವ ಇತಿ ಯಾ ಶಂಕಾ ತದಪನೋದನ ವ್ಯಾಜೇನ ಸ್ವಸ್ಯ ಅನೌದ್ಧತ್ಯಂ ದರ್ಶಯನ್ನೇವ ಭಗವಂತಂ ಸ್ತೋತುಂ ಆರಭತೆ ಅನನುರೂಪ ಸ್ತುತಿಯನ್ನು ಮಾಡಿ ಮಹಿಮೆ ಅಷ್ಟು ದೊಡ್ಡ ಮಹಿಮೆನ ಇಷ್ಟು ಚಿಕ್ಕದಾಗಿ ಹೇಳಿ ಏನಾದರೂ ನಾವು ಮಾಡಿದ್ರೆ ಉಪಹಾಸ ಮಾಡಿದಂಗಾಗುತ್ತೆ ಆ ಮಹಿಮೆಗೆ ಅನ್ಯಾಯ ಮಾಡ್ದಂಗಾಗುತ್ತೆ ಆ ಕಾರಣದಿಂದ ಆ ಶಂಕೆಯನ್ನು ನಿವಾರಿಸುವ ವ್ಯಾಜದಲ್ಲಿ ಈ ಮೊದಲನೆಯ ಶ್ಲೋಕವನ್ನು ಹೇಳಿರುವಂಥದ್ದು ಅಂದರೆ ಆ ಆ ಶಂಕೆಯನ್ನು ನಿವಾರಿಸೋದಕ್ಕಾಗೋದಿಲ್ಲ ಯಥಾರ್ಥವಾಗಿ ಯಾಕೆಂದರೆ ಅನಂತ ಗುಣಗಳಿಗೆ ಅನಂತ ಶ್ಲೋಕಗಳು ಬೇಕು ಅದು ಯಾರೂ ಮಾಡೋದಕ್ಕಾಗಲ್ಲ ಮತ್ತೆ ನೀನೇ ನೀನೇನಕ್ಕೆ ಮಾಡಿದ್ದು ಅಂತ ಯಾರಾದರೂ ಕೇಳಿದ್ರೆ ಈ ಶ್ಲೋಕವನ್ನು ಹೇಳಿರುವಂಥದ್ದು ಆ ಶ್ಲೋಕದ ಸರಳ ಅರ್ಥವನ್ನು ಹೇಳ್ತೀನಿ ಮುಂದೆ ಟೀಕೆಯನ್ನು ಓದೋಣ ಸರಳ ಅರ್ಥವನ್ನು ಅರ್ಥ ಮಾಡಿಕೊಂಡ್ರೆ ಟೀಕೆ ಇನ್ನೊಂದಿಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ ಮಹಿಮ್ನ ಪಾರಂತೆ ಪರಂ ಅವಿದುಷ ಯದಿ ಅಸದೃಶಿ ಸ್ತುತಿ ನಿನ್ನ ಮಹಿಮೆಯ ಎಲ್ಲೆಯನ್ನ ತಿಳಿಯದೆ ಯಾರಾದರೂ ಸ್ತುತಿಯನ್ನ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಎಲ್ಲರೂ ಕೂಡ ಈ ಲೋಕದಲ್ಲಿ ನಿನ್ನ ಮಹಿಮೆಯ ಎಲ್ಲೆಯನ್ನು ನೋಡಿದವರೇ ಇಲ್ಲ ಮತ್ತೆ ಅಂತಹ ಮನಸ್ಥಿತಿಯನ್ನು ಇಟ್ಕೊಂಡು ಯಾರಾದರೂ ಸ್ತುತಿ ಮಾಡಿ ಅದು ಏನಾದರೂ ಅಸದೃಶಿ ಅದೇನಾದರೂ ಸರಿ ಹೊಂದುವುದಿಲ್ಲ ಅಂತಾದರೆ ಈ ದೋಷ ನಾನೇನು ಹೇಳ್ತಾ ಇದ್ದೀನೋ ಅದು ನನ್ನ ದೋಷ ಮಾತ್ರವಲ್ಲ ನನಗೆ ಮಾತ್ರ ಇರುವಂತಹ ದೋಷ ಅಲ್ಲ स्तुतिः ब्रह्मादीनामपि ತತ್ ಅವಸನ್ನ ನಿನ್ನ ಮಹಿಮೆಯನ್ನು ತಿಳ್ಕೊಳ್ಳದೆ ಮಾಡುವಂತಹ ಸ್ತುತಿಯಿಂದ ಏನಾದರೂ ಅನ್ಯಾಯವಾಗುವುದಾದರೆ ನಾನು ಪ್ರಥಮವಾಗಿ ಮಾಡ್ತಾ ಇರುವಂತಹ ಅನ್ಯಾಯ ಅಲ್ಲ ಮತ್ತೆ ಯಾರ್ಯಾರು ಮಾಡಿದ್ದಾರೆ ಈ ಅಪರಾಧವನ್ನು ಬ್ರಹ್ಮಾದಿಗಳೇ ಮಾಡಿದ್ದಾರೆ ಬ್ರಹ್ಮನಿಗೂ ಕೂಡ ನಿನ್ನ ಮಹಿಮೆಯನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಹ ಬ್ರಹ್ಮ ಮಾಡಿರುವಂತಹ ಸ್ತುತಿಯೂ ಕೂಡ ಅವಸನ್ನವಾಗುತ್ತೆ ನಿನ್ನ ಮಹಿಮೆಯನ್ನು ಆ ಸ್ತುತಿಯೂ ಕೂಡ ಬ್ರಹ್ಮ ಮಾಡಿರುವಂತಹ ಸ್ತುತಿಯೂ ಕೂಡ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಅದರ ವಿರುದ್ಧವನ್ನು ಹೇಳಬೇಕು ಸ್ತುತಿಯನ್ನು ಮಾಡಿ ಯಾರಾದರೂ ಅನನುರೂಪ ಸ್ತುತಿ ಮಾಡಿರುವಂತಹ ದೋಷ ಯಾರಿಗಾದರೂ ತಟ್ಟೋದಾದರೆ ಬ್ರಹ್ಮಾದಿಗಳಿಗೂ ತಟ್ಟಿದೆ ನಾನೇನು ಹೊಸದಾಗಿ ಮಾಡ್ತಾ ಇರೋದಲ್ಲ ನನಗೂ ಆ ದೋಷ ತಟ್ಟಲಿ ಅಂತ ಕೂಡ ಹೇಳ್ಬೋದು ಮತ್ತೆ ನಿನ್ನ ಸ್ತುತಿ ಮಾಡೋ ಕಾರಣದಿಂದ ಏನಾದರೂ ಪುಣ್ಯ ಬರೋದಾದರೆ ಅಥವಾ ಅವಾಚ್ಯ ಸರ್ವ ಸ್ವಮತಿ ಪರಿಣಾಮವು ಪರಿಣಾಮೌ ಮುಂದೆ ಹೇಳ್ತಾರೆ ಟೀಕೆಯನ್ನು ಕೂಡ ಗರುಡನಷ್ಟು ಮೇಲೆ ಯಾವ ಪಕ್ಷಿಯು ಹಾರಲಿಕ್ಕೆ ಸಾಧ್ಯ ಇಲ್ಲ ಗರುಡ ಒಂದೇ ಪಕ್ಷಿ ಅಂತ ಯಾರಾದರೂ ಒಪ್ಪಿಬಿಟ್ರೆ ಇಲ್ಲಿರುವಂಥ ಗುಬ್ಬಚ್ಚಿ ಕಾಗೆ ಯಾವುದು ಕೂಡ ಪಕ್ಷಿಗಳೇ ಅಲ್ಲ ಅಂತ ಹೇಳ್ಬೇಕು ನಾವು ಅಂತೇನ ಹಾಗೇನಾದರೂ ನಾವು ಯೋಚಿಸೋದಾದ್ರೆ ಇಲ್ಲ ಅದು ಅದು ಸರಿ ಹೋಗಲ್ಲ ನಭಃ ಪತಂತಿ ಸಮಂ ಪತತ್ರಿಣಃ ಅಂತ ತಮ್ಮ ತಮ್ಮ ಕ್ಷಮತೆಗೆ ಅನುಸಾರವಾಗಿ ಆಕಾಶಕ್ಕೆ ಹಾರ್ತವೆ ಪಕ್ಷಿಗಳು ಗರುಡ ಒಂದೇ ಪಕ್ಷಿ ಅಂತ ಮಾತಿಗೆ ಹೇಳ್ತಾರೆ ಆದರೆ ಎಲ್ ಬೇರೆ ಎಲ್ಲವೂ ಪಕ್ಷಿಗಳೇ ಅದೇ ತರಹ ಸ್ತುತಿಕರ್ತೃಗಳಲ್ಲೂ ಕೂಡ ತಾರತಮ್ಯ ಭೇದ ಇದ್ರೂ ಕೂಡ ಎಲ್ಲರೂ ಸ್ತುತಿಕರ್ತರೆ ಎಲ್ಲ ಸ್ತುತಿಗಳು ಭಗವಂತನಿಗೆ ಒಪ್ಪಿಗೆ ಆಗುತ್ತೆ ಯಾಕೆ ಅಂದರೆ ಪ್ರತಿಯೊಬ್ಬನೂ ತಾನು ಮಾಡುವಂತಹ ಸ್ತುತಿ ತನ್ನ ಮತಿ ಮತಿಗೆ ಅನುಸಾರವಾಗಿರುತ್ತೆ ಅವನ ಬುದ್ಧಿ ಎಷ್ಟು ವಿಶಾಲವಾಗಿದೆಯೋ ಅಷ್ಟು ಒಳ್ಳೆ ಸ್ತುತಿ ಮಾಡಲಿಕ್ಕೆ ಬರುತ್ತೆ ಮತ್ತೆ ಮರಕ್ಕಿಂತ ಮರ ಮರ ದೊಡ್ಡದು ಅಂತ ಹೇಳೋ ತರಹ ಒಬ್ಬನ ಬುದ್ಧಿಗಿಂತ ಇನ್ನೊಬ್ಬ ಇನ್ನೊಬ್ಬನ ಬುದ್ಧಿ ದೊಡ್ಡದು ಹಾಗೆ ಆ ಸ್ತುತಿಗಳು ಕೂಡ ಒಂದಕ್ಕಿಂತ ಒಳ್ಳೆಯದು ಇನ್ ಅದಕ್ಕಿಂತ ಒಳ್ಳೆಯದು ಅಂತ ಸ್ತುತಿಗಳು ಇರುತ್ತವೆ ಆ ಕಾರಣದಿಂದ ನಾನು ಈ ಸ್ತುತಿಯ ಕೆಲಸವನ್ನು ಆರಂಭ ಮಾಡ್ತಾ ಇದ್ದೀನಿ ಅವಾಚ್ಯತೆ ಬಂದರೆ ಸ್ತುತಿಗಳಿಗೆ ಇವನು ಮಾಡ್ತಾ ಇರುವಂಥದ್ದು ಇವನ ಮನಸ್ಸಿನ ಕ್ಷಮತೆಗೆ ಅನುಸಾರವಾಗಿ ಮಾಡ್ತಾ ಇದ್ದಾನೆ ಇದರಲ್ಲಿ ಅಪವಾದ ಇಲ್ಲ ದೋಷ ಇಲ್ಲ ಅಂತಾದರೆ ನಾನು ಕೂಡ ಈ ಸ್ತುತಿಯನ್ನು ಆರಂಭ ಮಾಡ್ತಾ ಇದ್ದೀನಿ ಅಂತ ಪುಷ್ಪತಂತ್ರ ಹೇಳ್ತಾ ಇರೋದು ಸ್ವಲ್ಪ ಟೀಕೆ ಭಾಗವನ್ನು ನೋಡೋಣ ಮಹಿಮ್ನ ಪಾರಮಿತಿ ಹೇ ಹರ ಸರ್ವಾಣಿ ದುಃಖಾನಿ ಹರತೀತಿ ಹರಹ ಹರ ನಿರಮವಾದ ಪರಿಕರಹ ಅಂತ ಸ್ತೋತ್ರದಲ್ಲಿರೋದು ಮೊದಲನೇ ಶ್ಲೋಕದಲ್ಲಿ ಹರ ಅಂತ ಸಂಬೋಧನೆ ಹರ ಅಂತ ಏನಕ್ಕಂದ್ರು ಅಂದರೆ ಎಲ್ಲ ಪಾಪಗಳನ್ನ, ಎಲ್ಲ ದುಃಖಗಳನ್ನ ಎಲ್ಲ ತಾಪಗಳನ್ನ, ನಾಶ ಮಾಡುವವನು ಹರ ಹರತೀತಿ ಹರಹ ಅಪಹರಿಸುತ್ತಾನೆ ನಾಶ ಮಾಡುತ್ತಾನೆ ಎಂದು ಅವನು ಹರನು ಯೋಗ್ಯಂ ಸಂಬೋಧನ ಈ ಸಂಬೋಧನ ಅವನಿಗೆ ಹೊಂದುವಂಥದ್ದಾಗಿದೆ ಸರ್ವ ದುಃಖ ಹರತ್ವೇನೈವ ಪ್ರಸಿದ್ಧೋಸಿ ಎಲ್ಲ ದುಃಖಗಳನ್ನು ಅಪಹರಿಸುವಂತಹ ಕಾರಣದಿಂದಲೇ ನಿನಗೆ ಇಂತಹ ಹೆಸರು ಪ್ರಸಿದ್ಧವಾದದ್ದು ನ ಮಮ ದುಃಖಹರಣೆ ಪೃಥಕ್ ವ್ಯಾಪಾರಂ ಕರಿಷ್ಯಸೀತಿ ಅಭಿಪ್ರಾಯ ಸ್ತುತಿಯ ಇನ್ನೊಂದು ಭಾಗ ದುಃಖಾಪಹರಣೆ ಅದನ್ನ ಸ್ತುತಿಯಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಪ್ರತ್ಯಕ್ಷವಾಗಿ ಹೇಳ್ತಾರೆ ಎಂದರೆ ಇಂಗಿತವಾಗಿ ಹೇಳ್ತಾರೆ ಹರ ಅಂತ ಸಂಬೋಧನೆ ಇದೆ ಇದರಲ್ಲಿ ಇಂಗಿತವಾಗಿ ಹೇಳ್ತಾ ಇದ್ದಾರೆ ಪುಷ್ಪದಂತರು ನನ್ನ ದುಃಖಗಳನ್ನು ಅಪಹರಿಸು ದುಃಖ ಹರಣೆ ಮಾಡುವಂಥದ್ದು ನಿನ್ನ ಸಹಜ ಸ್ವಭಾವ ಆ ಕಾರಣದಿಂದ ನನ್ನ ದುಃಖವನ್ನು ಅಪಹರಿಸುವಂಥ ಪೃಥಕ್ಕಾಗಿ ಬೇರೆಯಾಗಿ ನಿನಗೇನು ಹೇಳೋದು ಬೇಕಿಲ್ಲ ಬೆಂಕಿಯನ್ನು ಸುಟ್ಟೆ ಸುಡುತ್ತೆ ನನ್ನ ಕೈಯನ್ನು ಸುಡು ಅಂತ ಯಾರೂ ಬೆಂಕಿಯನ್ನು ಕೇಳ್ಕೊಳ್ಳೋದು ಬೇಕಿಲ್ಲ ಬೆಂಕಿ ಹತ್ರ ಕೈ ಇಟ್ಟರೆ ಸಾಕು ಕೈ ಸುಡುತ್ತೆ ಹರೇರ್ ಹರದಿ ಪಾಪಾನಿ ದುಷ್ಟಚಿತ್ತೈರಪಿ ಸ್ಮೃತಃ ಹರಿರ್ಹರತಿ ಪಾಪಾನಿ ದುಷ್ಟಚಿತ್ತೈರಪಿ ಸ್ಮೃತ ಅನಿಚ್ಛನ್ನಪಿ ಸಂಸ್ಪೃಷ್ಟೋ ದಹತ್ಯೇವ ಹಿ ಪಾವಕ ಹರಿಗೂ ಕೂಡ ಇದೇ ಅರ್ಥ ಇರೋದು ಹರಿ ಅಂತಂದ್ರೆ ಏನು ಇದೇ ಅರ್ಥ ಹರಿಹಿ ಪಾಪಾನಿ ಹರತಿ ಯಾರು ಅವನ್ನ ಪ್ರೀತಿಯಿಂದ ಕರೆದವರ ಪಾಪಗಳನ್ನು ಮಾತ್ರ ಅಪಹರಿಸ್ತಾನ ಹಾಗಲ್ಲ ಕಂಸಾದಿಗಳಂತಹ ದುಷ್ಟರ ಪಾಪಗಳನ್ನು ನಾಶ ಮಾಡ್ತಾನೆ ದುಷ್ಟಚಿತ್ತೈರಪಿ ಸ್ಮೃತಃ ಹರಿಹಿ ಪಾಪಂ ಹರತಿ ಹೇಗೆ ಹಾಗೆ ಹೇಗೆ ಹೇಳ್ತೀರಿ ಅಂತಂದರೆ ಅದವನ ಅವನ ಸ್ವಭಾವ ಅದು ಹೇಗೆ ದಾಹಕತ್ವ ಸುಡುವಂಥದ್ದು ಅಗ್ನಿಗೆ ಸ್ವಭಾವವು ಆ ತರಹವೇ ಇವನದ್ದು ಸ್ವಭಾವ ಪಾಪ ಅಪಹರಿಸುವಂಥದ್ದು ಅದಕ್ಕೆ ನಿನ್ನ ಸ್ವಭಾವ ಆಗಿರುವಂತಹ ಕಾರಣದಿಂದ ನೀನೇನು ನನ್ನ ಪಾಪವನ್ನು ಅಪಹರಣೆ ಮಾಡು ನನ್ನ ಪಾಪವನ್ನು ನಾಶ ಮಾಡು ಅಂತ ನಾನೇನು ಪ್ರತಿ ಪ್ರತ್ಯೇಕವಾಗಿ ನಿನ್ನನ್ನು ಕೇಳೋದು ಬೇಕಿಲ್ಲ ನಿನ್ನ ನಿನ್ನ ಸ್ವಭಾವ ಅದು ಹೇ ಸರ್ವ ದುಃಖ ಹರ ತೇ ತವ ಮಹಿಮ್ನ ಪರಂ ಪಾರಂ ಅವಿ ಅವಧಿಂ ಅವಿದುಷ ಏತಾವಾನೇವ ಮಹಿಮಾ ಇತಿ ಇಯತ್ತಾ ಇಯತ್ತಯ ಅಜಾನತಃ ನಿನ್ನ ಮಹಿಮೆಯ ಅವಧಿಯನ್ನ ಸೀಮೆಯನ್ನ ತಿಳಿಯದೆ ಇರುವಂಥವನು ಅವಿದುಷಃ ಅಂದ್ರೆ ತಿಳಿದೇ ಇರುವಂಥವನು ಅವನ ಸ್ತುತಿ ಅಂತ ವಿದ್ವತ್ತೆ ಏನು ಇಯತ್ತೆ ತಿಳಿಯುವಂಥದ್ದು ಅಂತ ಈ ವಿಷಯ ಯಾವುದೋ ವಿಜ್ಞಾನದ್ದಾಗ್ಬೋದು ಅಥವಾ ಬೇರೆ ಶಾಸ್ತ್ರದ್ದಾಗ್ಬೋದು ಇದರ ಇಯತ್ತೆ ಇಷ್ಟೇ ಇದರ ಎಲ್ಲೆ ಇಷ್ಟೇ ಅಂತ ತಿಳಿಯುವಂಥವನು ವಿದ್ವಾನ್ ಅಂತ ಅಂತಹ ವಿದ್ವಾನ್ ಆಗಿಲ್ಲದೆ ಇರುವಂಥವನು ಅವನು ಅಜಾನತಃ ತಿಳಿದೇ ಇರುವಂತಹ ಮನುಷ್ಯ ಅಜ್ಞಾನಕರ್ತೃಕ ಸ್ತುತಿ ಯದಿ ಅಸದೃಶಿ ಅನನುರೂಪ ಅಜ್ಞಾನದಿಂದ ಮಾಡಿರುವಂತಹ ಸ್ತುತಿಯು ಅನನುರೂಪವಾಗುವುದಾದರೆ ಅನನುರೂಪ ಅಂತಂದ್ರೆ ಆ ಸಮ ನಿನ್ನ ಮಹಿಮೆಗೆ ಸಮನಾದಂತಹ ಸ್ತುತಿ ಮಾಡದೇ ಇದ್ದರೆ ಅಯೋಗ್ಯ ಇತಿ ಈ ಸ್ತುತಿಯು ಅಯೋಗ್ಯ ಸ್ತುತಿ ಆಗುವುದಾದರೆ ತತ್ ತರ್ಹಿ ಬ್ರಹ್ಮಾದೀನಾಂ ಸರ್ವಜ್ಞಾನಾಮಪಿ ಗುಣಕಥನರೂಪಾ ಗಿರಹ ತ್ವಯಿ ವಿಷಯೇ ಅವಸನ್ನಾ ಅಯೋಗ್ಯಾ ಬ್ರಹ್ಮಾದಿಗಳಾದಂತಹ ಸರ್ವಜ್ಞರು ಮಾಡುವಂತಹ ಸ್ತುತಿಯೂ ಕೂಡ ನಿನ್ನ ವಿಷಯದಲ್ಲಿ ಅನನುರೂಪವಾಗ್ತವೆ ಅಯೋಗ್ಯವಾಗ್ತವೆ ಯಾಕೆ ಇನ್ನೊಂದು ಮಹಾ ದೊಡ್ಡ ಮಹಾತ್ಮರು ಅವರು ಮಾಡುವಂಥ ಒಂದು ಸ್ತುತಿ ಇದೆ ಅದರಲ್ಲಿ ಏನು ಹೇಳ್ತಾರೆ ತತ್ವೇನ ಮಹಿಮಾರ್ಣವ ಶೀಕರಾಣು ಅಶಕ್ಯೋ ಮಾತುಮಪಿ ಶರ್ವಪಿತಾಮಹಾದ್ಯೈ ಕರ್ತು ತದೀಯ ಮುದ್ಯತಾಯ ಮಹ್ಯಂ ನಮೋಸ್ತು ಕವಯೇ ನಿರಪತ್ರಪಾಯ ಅಂತ ವೇದಾಂತ ದೇಶಿಕರು ಹೇಳಿರುವಂಥದ್ದಿದು ನಿನ್ನ ಮಹಿಮೆ ಎಂಬ ಅರಣವ ಮಹಿಮೆ ಎಂಬ ಸಾಗರ ಆ ಸಾಗರದ ಒಂದು ಸಣ್ಣ ಅಣು ಶೀಕರಾಣು ಆ ನಿನ್ನ ಮಹಿಮೆ ಎಂಬ ಸಾಗರದ ಒಂದು ಸಣ್ಣ ಅಣುವನ್ನು ನ ಶಕ್ಯೋ ಮಾತುಂ ಶರ್ವಪಿತಾಮಹಾದ್ಯೈ ಬ್ರಹ್ಮ ಶಿವ ಇತ್ಯಾದಿಗಳು ಅಳಿಯಕ್ಕೆ ಆಗದೇ ಇರುವಂತಹ ಅಂತಹ ಅಣು ಅಂತಹ ನಿನ್ನ ಮಹಿಮೆ ಎಂತಹ ಮಹಿಮೆ ನಿನ್ನ ಮಹಿಮೆಯ ಸಾಗರದ ಒಂದು ಅಣುವನ್ನು ಕೂಡ ಬ್ರಹ್ಮಾದಿ ದೇವತೆಗಳು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ನ ಶಕ್ಯೋ ಮಾತುಮಪಿ ಪಿತಾಮಹಾದ್ಯೈ ಕರ್ತು ತದೀಯ ಮಹಿಮ ಸ್ತುತಿ ಮುದ್ಯತಾಯ ಅಂತಹ ನಿನ್ನ ಮಹಿಮೆಯ ಸ್ತುತಿಯನ್ನು ಮಾಡಲು ಹೊರಟಂತಹ ನನಗೆ ನಮೋಸ್ತು ನನಗೆ ನಮಸ್ಕಾರ ನನ್ನಂತಹ ನಿರಪತ್ರಪಾಯ ಕವಯಿ ನನ್ನಂತಹ ನಾಚಿಕ್ಕೆಟ್ಟಂತಹ ಕವಿಗೆ ನಮಸ್ಕಾರವಿರಲಿ ಅಂತ ಹೇಳಿಕೊಂಡು ಸ್ವನಿಂದೆ ಮಾಡ್ತಾ ಇರೋದು ವೇದಾಂತ ದೇಶಿಕರು ನಿನ್ನ ಅದು ಉತ್ಪ್ರೇಕ್ಷೆಯ ಅಲಂಕಾರ ಅದು ನಿನ್ನ ಮಹಿಮೆ ಎಂಬ ಸಾಗರದ ಒಂದು ಅಣುವನ್ನು ಬ್ರಹ್ಮಾದಿ ದೇವತೆಗಳು ಹೇಳಲಿಕ್ಕೆ ಅಸಮರ್ಥರು ಆಗ ನಾನು ಹುಲು ಮಾನವ ನಿನ್ನ ಮಹಿಮೆಯನ್ನು ಹಾಡಿ ಹೊಗಳಲಿಕ್ಕೆ ಹೊರಟಿದ್ದೀನಿ ಅಂತಹ ಕವಿ ನಾನು ನಿರಪತ್ರಪ ಕವಿ ನಾಚಿಕೆಟ್ಟ ಕವಿ ನನಗೆ ನಮಸ್ಕಾರವಿರಲಿ ಅಂತ ವೇದಾಂತ ದೇಶಿಗರು ಹೇಳ್ತಾರೆ ಅದೇ ಅದೇ ಭಾವ ಎಲ್ಲೂ ಕೂಡ ಬ್ರಹ್ಮಾದೀನಾಂ ಸರ್ವಜ್ಞಾನಾಮಪಿ ಗುಣಗಥನ ರೂಪ ಗಿರಹ ತ್ವೈ ವಿಷಯೇ ಅವಸನ್ನಾಹ ಬ್ರಹ್ಮಾದಿಗಳು ಮಾಡಿರುವಂತಹ ಗಿರಹ ಮಾತುಗಳು ಸ್ತುತಿಗಳು ನಿನ್ನ ವಿಷಯದಲ್ಲಿ ಅನನುರೂಪವಾಗ್ತವೆ ಅಯೋಗ್ಯ ಸ್ತುತಿಯಾಗ್ತದೆ ಅದು ತೈರಪಿ ಇಯತ್ತಾಯ ಇಯತ್ತಯ ಅಜ್ಞಾನಾತ್ ಅವರಿಗೂ ಕೂಡ ನಿನ್ನ ಮಹಿಮೆ ಇಷ್ಟೇ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅಸತ್ವೇನ ತದಜ್ಞಾನೇ ಸಾರ್ವಜ್ಞ ವ್ಯಾಘಾತೋಪಿ ನ ಹೋಗಲಿ ಅವರಿಗೇನೋ ನಿನ್ನ ಮಹಿಮೆ ತಿಳಿಯದು ತಿಳಿದಿರೋ ಕಾರಣದಿಂದ ಅವರು ಸರ್ವಜ್ಞರಲ್ಲ ಅಂತ ಹೇಳಲಿಕ್ಕೆ ಬರಲ್ಲ ನಿಜವಾಗ್ಲೂ ಸರ್ವಜ್ಞರು ಅವರು ಆದರೆ ನಿನ್ನ ವಿಷಯದಲ್ಲಿ ಅಜ್ಞರು ಸನ್ಮಾತ್ರ ವಿಷಯತ್ವಾತ್ ಸರ್ವಜ್ಞತ್ವಸ್ಯ ಯಾವುದು ಕಣ್ಣಿಗೆ ಕಾಣಿಸುತ್ತೋ ಆ ವಿಷಯಗಳನ್ನು ಸರ್ವಜ್ಞತ್ವದಿಂದ ಹೇಳಬಹುದು ನೀನು ಗುಣಾತೀತ ಆ ಕಾರಣದಿಂದ ಅವರಿಗೂ ಕೂಡ ನಿನ್ನನ್ನು ಸ್ತುತಿ ಮಾಡಲಿಕ್ಕೆ ಬರುವುದಿಲ್ಲ ಅನ್ಯಥಾ ಭ್ರಾಂತತ್ವ ಅಂತ ಇದು ಏನು ಅಂತಂದರೆ ಇಲ್ಲದರೆ ವಿರೋಧ ಪರಿಹಾರ ಮಾಡಲಿಕ್ಕಾಗುವುದಿಲ್ಲ ಸರ್ವಜ್ಞ ಅಂತಲೂ ಹೇಳ್ತೀರಿ ಅವರು ಸ್ತುತಿ ಮಾಡೋದು ಅನನುರೂಪ ಅಂತಲೂ ಹೇಳ್ತೀರಿ ಅದು ಹೇಗೆ ಅಂತನ್ನೋದು ಅದು ಈ ತರಹನೇ ಅದನ್ನು ಪರಿಹಾರ ಮಾಡಬೇಕು ಈ ಮಿಕ್ಕಿದ ಭಾಗವನ್ನು ನಾಳೆ ನೋಡೋಣ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ ಓಂ ಶಾಂತಿ ಶಾಂತಿ ಶಾಂತಿ